शरीरे एवं नारायणं नत्वा सर्वदोषनिवर्जितं परिपूर्णगुरुं ಆ ಭಗವಂತ ಪಿಂಡ ಪ್ರವಚನ ಧ್ಯಾನ ಅರ್ಥನ ಚಿಂತನ ಇದನ್ನು ಮಾಡ್ತಾ ಬಂದ್ರೆ ಅವನು ಜ್ಞಾನದ ಹಿನ್ನೆಲೆಯಲ್ಲಿ ಮಾಡಿದ್ರಿಂದಾಗಿ ಅದಕ್ಕೆ ಒಳ್ಳೆ ಶಕ್ತಿ ತುಂಬಾ ವೀರ್ಯವತ್ತರವಾದ ಅದರಿಂದ ಮೋಕ್ಷದಲ್ಲಿ ಆನಂದದ ಅತಿಶಯಕ್ಕೆ ಅದು ಕಾರಣವಾಗುತ್ತೆ ಏನು ಮಾಡಬೇಕು ಮತಯಾಚನೆ ಬಂದರು ಮಾಡಿದರು ಯಾಕೆ ಖಂಡಿತವಾಗಿ ಸುಹೃನ್ಮಿತ್ರ ಅನಿಂದಾಸೀನ ಮಧ್ಯಸ್ಥೇ ಸಮಧ್ವಸು ಸಾಧು ಶ್ರಮಿತ ಪಾಪೇಶು ವಿಶಿಷ್ಯತೆ ಅಂತ ಇದಕ್ಕೆ ಎಲ್ಲ ಅರ್ಥ ಮಾಡಬೇಕು ಅಂತ ಸಮಬುದ್ಧಿ ವಿಶಿಷ್ಯತೆ ಅಂದರೆ ಶಾಸಕರೇ ಧರ್ಮಾದಿಗಳನ್ನು ಮಾಡೋದು मेट्रो लई तक बंदो रखने में Álvaro 早いやると思ってる。

Türkiye olabilir.